ಅಗ್ನಿಯೇ ನೃಸಿಂಹ ಅದಕ್ಕಾಗಿ ಅಗ್ನಿಯನ್ನು ಪ್ರತ್ಯೇಕವಾಗಿ ಪೂಜೆ ಮಾಡೋದಿಲ್ಲ ನಮ್ಮಲ್ಲಿ ನರಸಿಂಹನ ಪೂಜೆ ಮಾಡಿದ್ರೆ ಅಗ್ನಿ ಪೂಜೆ ಮಾಡಿದ ಹಾಗೆ ಅಗ್ನಿ ಪೂಜೆ ಮಾಡಿದರೆ ನರಸಿಂಹನ ಪೂಜೆ ಮಾಡಿದ ಹಾಗೆ ಸಟಾಪಟಲ ಭೀಷಣೆ ಸ್ಫುರತ್ ಕ್ರೋಧಿ ಕ್ರೋಧ ಸ್ಫುರತೆ ಕಣ್ಣಲ್ಲಿ ಕಾಣಿಸ್ತಾ ಇದೆ ಮುಖದಲ್ಲಿ ಕಾಣಿಸ್ತಾ ಇದೆ ಕೈ ಹೀಗತ್ತಾ ಇದೆ ಉಗುರಿನ ಕೈಗಳು ಪರಿಸ್ಫುಟ ಭ್ರುಕುಟಿಕೆ ಪಿವಕ್ರೇ ಕೃತೆ ಭ್ರಕುಟಿ ಈ ಹುಬ್ಬುಗಳು ಮೊದಲೇ ಸಿಂಹಕ್ಕೆ ಹತ್ರ ಹತ್ರ ಇರುವುದು ಇನ್ನಷ್ಟು ಹತ್ರ ಸೇರಿಬಿಟ್ಟಿದೆ ಮೂರನೇ ನಯನ ಕಾಣಿಸ್ತಾ ಇದೆ ರುದ್ರಾವತಾರ ಕಾಣಿಸ್ತಾ ಇದೆ ಜಗತ್ತು ನೋಡಿತು ದೇವತೆಗಳೆಲ್ಲ ನೋಡಿದ್ರು ಸುಟ್ಟು ಬಿಡ್ತಾನೆ ಜಗತ್ತನ್ನು ಇವನು ಯಾವನೇ ಇವನು ಇವನು ರುದ್ರನೇ ರುದ್ರನೇ ಇವನೇನು ಸಿಂಹನೇ ಯಾವ ರೂಪ ಆಗಿದೆ ನಮ್ಮ ತಂದೆ ಯಾಕಯ್ಯ ಈ ವೇಷ ಹಾಕ್ಕೊಂಡ ಅಂತ ದೇವತೆಗಳು ಒಬ್ಬರು ಹಿಂದೆ ಒಬ್ಬರು ಅಡಕೊಳ್ತಾ ಕೂತಿದ್ದಾರೆ ಯಾರು ಹತ್ತಿರ ಬರೋ ಹಿಂದೆ ಮುಂದೆ ನೋಡಿದ್ರು ಪುರಾಣದಲ್ಲಿ ಹೇಳಿದರು ಪ್ರಹ್ಲಾದನ ಮುಂದೆ ತಳ್ಳಿದರು ಆಚಾರ್ಯ ಹೇಳ್ತಾರೆ ದಯೇ ಧನುಜ ಡಿಂಬ ದತ್ತಸ್ತನ ಪ್ರಹ್ಲಾದ ಇದ್ದ ನಿಜ ದಯಾದೇವಿಯಲ್ಲಿದ್ದಳು ಆಗ ಲಕ್ಷ್ಮಿ ಓಡಿ ಹೋದ ಕಾಲ ಭೂಮಿ ಪಾತಾಳಕ್ಕೆ ಹೋದ ಕಾಲ ವರಾಹ ಅವತಾರ ಲಕ್ಷ್ಮಿ ಓಡಿ ಹೋದ ಕಾಲ ಅವತಾರ ಭೂದೇವಿಯಲ್ಲಿದ್ದಳು ಹಿರಣ್ಯಾಕ್ಷನ ವಶದಲ್ಲಿದ್ದಳು ದಯಾದೇವಿಯಲ್ಲಿದ್ದಳು ಸ್ವಾಮಿಯ ಕಣ್ಣಲ್ಲಿ ಹೋಗಿ ಸೇರಿಕೊಂಡಳು ಅವನನ್ನು ಶಾಂತ ಮಾಡಬೇಕಲ್ಲ ನೃಸಂಹನನ್ನ ಏನು ತಂಬಿಟ್ಟು ಕೊಡ್ತೀರಾ ಆರತಿ ಎತ್ತೀರಾ ಏನು ಮಾಡ್ತೀರಿ ಎಲ್ಲಿ ಹುಡುಕ್ತೀರಿ ಎಲ್ಲರಿಗೂ ಭಯ ಕೈಯಲ್ಲಿ ಇಟ್ಕೊಂಡು ಆರತಿ ತಟ್ಟೆ ನಡಗ್ತಾ ಇರುವಂತಹ ಸ್ಥಿತಿ ಅದು ಹೇಗೆ ಸಮಾಧಾನ ಮಾಡ್ತೀರಿ ದಯೇ ವೃಷಗಿರೀಶಿತು ಧನುಜಡಿಂಬ ದತ್ತಸ್ತನ ಇದು ನಿಜವಾಗಿಯೇ ಸಿಂಹ ಸಿಂಹದ ಮರಿ ಮರಿ ಅಂತಿದ್ದಾನೆ ಪ್ರಹ್ಲಾದ ಧನುಜಡಿಂಬ ದತ್ತಸ್ತನ ಮರಿಯನ್ನು ತಂದು ಹತ್ತಿರ ಹಾಕಿದಂತೆ ದೇವತೆಗಳು ದಯಾದೇವಿ ಆ ಮಗುವನ್ನು ತಂದು ಹತ್ತಿರ ಹಾಕಿದಾಗ ಹೆಣ್ಣು ಸಿಂಹವಾದದ್ದು ಕೋಪ ಇದ್ದ ಅದು ಹೆಣ್ಣಿನ ಕೋಪ ಹೆಚ್ಚಂತೆ ಯಾವಾಗಲೂ ಸಿಂಹಿಣಿ ಗಂಡು ಸಿಂಹ ಪರಾಕ್ರಮ ತೋರಿಸುತ್ತೆ ಹೆಣ್ಣು ಸಿಂಹಕ್ಕೆ ಶೌರ್ಯ ಹೆಚ್ಚು ಶೀರಿ ಬಂದಾಲ್ ಅಂದು ಪೆಣ್ಸಿಂಗತೆ ತಡಕ ಮುಡಿಯಾದೆ ಸ್ವಾಮಿಯಲ್ಲಿ ಸ್ತ್ರೀತ್ವ ಗುಣ ಉಂಟು ಸ್ವಾಮಿಯಲ್ಲಿ ಪುರುಷ ಗುಣ ಉಂಟು ನರಸಿಂಹಾವತಾರದಲ್ಲಿ ಆ ಮರಿಯನ್ನು ನೋಡಿ ಹೆಣ್ಣು ಸಿಂಹವಾದದ್ದು ಹತ್ತಿರ ಬಂದು ಮೊಲೆಯನ್ನು ಅದರ ಬಾಯಲ್ಲಿಟ್ಟು ಓಡಿಸುವಂತೆ ಪ್ರಹ್ಲಾದನ ಬಾಯಲ್ಲಿ ದಯೆಯನ್ನು ಸುರಿತಾ ಇದ್ದಾನೆ ಭಗವಂತ ಕಣ್ಣಲ್ಲಿ ಓಡಿಸ್ತಾ ಇದ್ದಾಳೆ ದಯಾದೇವಿ ದಯೇ ವೃಷಗಿರೀಶಿತು ಡಿಂಬ ದತ್ತಸ್ತನ ಸರೋಜ ಸದೃಶ ದೃಶ ಸಮುದಿತಾಕೃತಿ ದೃಶ್ಯಸೆ ಒಂದು ಕಣ್ಣಲ್ಲಿ ಆ ಮಗುವಿನ ಮೇಲೆ ಏನೋ ಕಷ್ಟಪಟ್ಟೆ ನನಗೋಸ್ಕರ ಎಂಥ ಮನೆಯಲ್ಲಿ ಬಂದುಬಿಟ್ಟೋ ಪ್ರಹ್ಲಾದ ತುಂಬ ನೋವಾಯ್ತೇನೋ ಎಣ್ಣೆ ಕೊಪ್ಪರಿಗೆಯಲ್ಲಿ ಹಾಕ್ದ ನಿಮ್ಮಪ್ಪ ಮೇಲಿಂದ ತಳ್ಳಿಸ್ದ ತಾಯಿ ಕೈ ವಿಷ ಕೊಡಿಸ್ದ ಅಂತ ತಾನು ಕಣ್ಣ ನೀರು ಸುರಿಸುವಂಥ ದಯಾದೇವಿ ನೃಸಿಂಹನ ಕಣ್ಣಲ್ಲಿ ಹಾಕಿದ್ದಾಳೆ ಇಷ್ಟವಿಲ್ಲ ಕೋಪವನ್ನು ದಯೆ ಹೇಳಿದ್ಲು ಇನ್ನೊಂದು ಕಣ್ಣಲ್ಲಿ ಕೋಪ ಮಾಡಿಕೊಳ್ಳಿ ಇದು ನನ್ನ ಅಂಕಣ ನೀವು ಇದರಲ್ಲಿ ಬರಬಾರದು ನಿಮ್ಮ ಬೆಡ್ರೂಮಲ್ಲಿದೆ ನನ್ನ ಜಾಗ ಇಲ್ಲಿದೆ ಅಂತ ಹೇಳುವಂತೆ ಒಂದು ಕಣ್ಣನ್ನು ಹಿಡ್ಕೊಂಡ್ಬಿಟ್ಟಿದ್ದಾಳೆ ನರಸಿಂಹನಿಗೆ ಸರೋಜ ಅದೃಶ ಅದು ಒಡನೆಯೇ ತಾವರೇ ಪುಷ್ಪದಂತ ಸುಂದರವಾದ ಕಣ್ಣಾಗಿ ಹೋಯಿತು ಅಮ್ಮ ಅಲ್ಲಿದ್ದೀಯ ನೀನು ಭಕ್ತಸ್ಯ ಶಿಶೋ ಅಲ್ಲಿಲ್ಲ ಪರದಾಜ ಪಂಚಾಶತೆ ಎಷ್ಟು ಕಡೆ ಹೇಳಿದ್ದಾರೆ ನೋಡಿ ಆ ನರಸಿಂಹ ನರಸಿಂಹಾವತಾರ ಚಮತ್ಕಾರ ಮಾಡ್ತಾರೆ ಲಕ್ಷ್ಮೀ ನರಸಿಂಹ ಇದ್ದಾನೆ ಉಗ್ರ ನರಸಿಂಹ ಇದ್ದಾನೆ ಯೋಗ ನರಸಿಂಹ ಇದ್ದಾನೆ ಭಟ್ರೆ ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ ಅಲ್ಲಲ್ಲ ಇಲ್ಲಿ ಯೋಗ ನೃಸಿಂಹ ಉಗ್ರ ನೃಸಿಂಹ ಲಕ್ಷ್ಮೀ ನೃಸಿಂಹ ಕ್ಷಿಪ್ರಪ್ರಸಾದಿ ಯಾರು ಈ ಮೂರಲ್ಲಿ ಅವರಾಗಿ ಹೇಳಿದರು ರಾಮಾನುಜಾಚಾರ್ಯರು ತಮಿಳುನಾಡಿಂದ ಕರ್ನಾಟಕಕ್ಕೆ ಬರೋ ತನಕ ಎಲ್ಲೆಲ್ಲಿ ಹೇಳ್ಕೊಂಡಿದ್ರು ಬೇಕಂತ ಯೋಗ ನರಸಿಂಹನ ಮೂರ್ತಿ ಇದ್ದ ಜಾಗದಲ್ಲಿಯೇ ಇಳಿದಿದ್ದಾರೆ ಆಚಾರ್ಯ ಸಾಲಗ್ರಾಮ ನೋಡಿ ಮಿರ್ಲೆ ನೋಡಿ ಇನ್ನೂ ಹಿಂದೆ ಮುಂದೆ ನೋಡ್ಕೊಂಡು ಬನ್ನಿ ಬಂದ್ಬಿಟ್ರು నరసింహన భక్తులు ಇದೆಲ್ಲೋ ನರಸಿಂಹಾವತಾರ ಈಗ ತಾನೇ ನಿಮ್ಮನ್ನು ನೆನೆಸ್ಕೊಂಡೆ ಜ್ವಾಲಾ ಹೋಬಿಲಮಾಲೋಲ ಕ್ರೌಢ ಕಾರಂಜ ಭಾರ್ಗವಾಹ ಆ ಹೋಬಿಲಲ್ಲಿ ಒಂಬತ್ತು ನರಸಿಂಹ ಉಂಟು ಯೋಗಾನಂದ ಛತ್ರವಟ ಪಾವನಾನವ ಮೂರ್ತಯ ಜ್ವಾಲಾ ನರಸಿಂಹ ಇದ್ದಾನೆ ನಿಜ ಹೌದು ಕ್ಷಿಪ್ರಪ್ರಸಾದಕಾರಿ ಯಾರು ಅಂದರೆ ಯೋಗ ನರಸಿಂಹ ಲಕ್ಷ್ಮೀ ನರಸಿಂಹನಲ್ಲಿ ಜನ ಶಾಂತವಾಗಿದ್ದಾನೆ ಭಯ ಇಲ್ಲ ಅಂತ ಹೋಗ್ತಾರೆ ಆದರೆ ಪರೀಕ್ಷೆ ಮಾಡ್ತಾನೆ ಕ್ಷಿಪ್ರಪ್ರಸಾದ ಕೊಡೋನು ಯೋಗ ನರಸಿಂಹ ಯೋಗ ನರಸಿಂಹ ಅಂತ ಕೇಳಿ ಹೇಳ್ತಾರೆ ಅಹೋಬಿಲದಲ್ಲಿ ಯೋಗ ನರಸಿಂಹ ಇದ್ದಾನೆ ಅಲ್ಲಿ ಚರಿತ್ರೆ ಹೇಳ್ತಾರೆ ಪ್ರಹ್ಲಾದ ಇನ್ನೂ ಚಿಕ್ಕ ಹುಡುಗ ದಿಢೀರಂತ ಪ್ರತ್ಯಕ್ಷ ಆಗಿಬಿಟ್ಟ ಸ್ವಾಮಿ ಹಿಂದೆ ನೋಡಲಿಲ್ಲ ಮುಂದೆ ನೋಡಲಿಲ್ಲ ಅವನಿಗೆ ಸ್ವಾಮಿ ಯೋಗವನ್ನು ಕಲಿಸಿಕೊಟ್ಟದಂತೆ ಈಗ ಕೂತ್ಕೋಬೇಕಪ್ಪ ನೋಡು ಮೂಗಿರ್ಬೇಕು ಹೀಗೆ ಪ್ರಾಣಾಯಾಮ ಹೀಗೆ ಅಲ್ಲಿ ತಿರುವಳಿ ಆಡಲು ಪುಂಡರಾರ ಪೆರುಮಾಳ್ ಯೋಗ ನರಸಿಂಹಮೂರ್ತಿಯ ರೂಪದಲ್ಲಿದ್ದುಕೊಂಡು ಅವನಿಗೆ ಅವನ ಜೊತೆಯಲ್ಲಿ ಚಲ್ಲಾಟ ಚಕ್ಕಂದ ಮಾಡಿದ ಮೂರ್ತಿ ಅವನು ಯೋಗ ನರಸಿಂಹ ಅದನ್ನು ಆಚಾರ್ಯರು ವರದರಾಜ ಪಂಚಾಶ ಶ್ಲೋಕದಲ್ಲಿ ಇಲ್ಲಿ ಭಯಂಕರ ನರಸಿಂಹನನ್ನು ಉಗ್ರ ನರಸಿಂಹ ವರ್ಣನೆ ಮಾಡಿದರು ಭಕ್ತಸ್ಯ ದಾನವ ಶಿಶೋಹೋ ಪರಿಪಾಲನಾಯ ಭದ್ರಾಂ ನೃಸಿಂಹ ಕುಹನಾಮಧಿ ಜಗ್ಮಿಷಸ್ತೆ ಉಗ್ರಂ ವೀರಂ ಮಹಾ ವಿಷ್ಣುಂ ಜ್ವಲಂತಂ ಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ ಮೃತ್ಯನ್ನಮಾಮ್ಯಹಂ ಮೃತ್ಯುವಿಗೂ ಮೃತ್ಯು ಅನಾರೋಗ್ಯ ಅಂದರೆ ರೋಗ ಭಯ ಭೂತ ಪ್ರೇತ ಪಿಶಾಳಾಜಿ ಅನೇಕ ಹಿಂಸೆಗಳಿದ್ದರು ಮತಿಮಂದ್ಯವಿದ್ದರು ದಾರಿದ್ರ್ಯವಿದ್ದರೂ ಎಲ್ಲವನ್ನು ಬಿಡಿಸುವ ಪರಮಮಂಗಳ ಮೂರ್ತಿ ಭದ್ರ ಅಂತ ಹೆಸರು ಅವನಿಗೆ ಭದ್ರಂಕರ್ಣೇ ವಿಷ್ಣು ಯಾಮದೇವ ಇದು ಶಾಂತಿ ಪಾಠ ಅಂತಾರೆ ಕೆಲವರು ನಮ್ಮ ಗುರುಗಳು ಅರ್ಥ ಮಾಡಿದರು ಕಿವಿಯಿಂದ ನೀ ಕೇಳಿದ್ರೆ ನರಸಿಂಹನನ್ನೇ ಕೇಳಬೇಕು ಭದ್ರಂ ಕರ್ಣೇ ವಿಷ್ಣು ಯಾಮದೇವ ದೇವತೆಗಳ ಔಟ್ ಅಂದರು ನಿಮ್ಮ ಹೆಸರು ಹೇಳೋದಿಲ್ಲ ನರಸಿಂಹನನ್ನೇ ಕೇಳ್ತೇನೆ ಭದ್ರಂ ಪಶ್ಯೆ ಮಾಖ್ಯಭಿರ್ಯಜತ್ರ ನಾವು ನರಸಿಂಹನನ್ನೇ ಕಣ್ಣಿಂದ ನೋಡ್ತೇವೆ ಸ್ಥಿರೈರಂಗೈ ಸ್ತುಷ್ಟು ಶರೀರ ಭದ್ರವಾಗಿರೋ ತನಕ ನರಸಿಂಹನನ್ನೇ ಸ್ತೋತ್ರ ಮಾಡ್ತೇವೆ ವ್ಯಷೇಮ ದೇವಹಿ ತಮ್ಯದಾಯುಹು ಇದು ನೃಸಿಂಹ ಮಂತ್ರ ಇದು ಅನೇಕರು ಗೊತ್ತಿಲ್ಲ ವೇದ ಆರಂಭ ಮಾಡುವಾಗ ಒಂದು ಹೇಳ್ತೇವಲ್ಲ ಅದು ಹಯಗ್ರೀವ ಮಂತ್ರ ಅನೇಕರು ಗೊತ್ತಿಲ್ಲ ಈ ಮಂತ್ರಗಳನ್ನು ಇಟ್ಟಿದ್ದಾರೆ ವೇದದಲ್ಲಿ ಪ್ರತಿಯೊಂದು ಒಂದು ಮಂತ್ರ ಇಲ್ಲಿ ಭಕ್ತಸ್ಯ ದಾನವ ಶಿಶೋ ಪರಿಪಾಲನಾಯ ಇದು ದಾನವ ಶಿಶು ರಾಕ್ಷಸ ಕುಲದಲ್ಲಿ ಮದ್ದಿದೆ ಪ್ರಹ್ಲಾದನೆಂಬ ಮಗು ಆದರೆ ಭಕ್ತಸ್ಯ ದಾನವ ಶಿಶೋಹೋ ಭಕ್ತಸ್ಥ ಶಿಶೋಹೋ ದಾನವ ಭಕ್ತನಲ್ಲ ಅವನು ಬ್ರಹ್ಮ ಭಕ್ತ ಅವನು ಹಣದ ಭಕ್ತ ಅಧಿಕಾರ ಭಕ್ತ ಏನು ಬೇಕಾರೆ ಮಾಡುವನು ಹಿರಣ್ಯ ಕಶಿಪು ಕಶಿಪು ಅಂದರೆ ಕುರ್ಚಿ ಸಂಸ್ಕೃತದಲ್ಲಿ ಕಶಿಪು ಅಂದರೆ ಕುರ್ಚಿ ಹಿರಣ್ಯ ಕಶಿಪು ಬಂಗಾರದ ಕುರ್ಚಿ ಕುರ್ಚಿಗೋಸ್ಕರ ಏನು ಬೇಕಾರೆ ಮಾಡುವವನು ಹಿರಣ್ಯಾಕ್ಷ ಏನು ಹೆಸರಿಟ್ರು ದುಡ್ಡಿನ ಮೇಲೆ ಕಣ್ಣು ಅವನಿಗೆ ಹಿರಣ್ಯಾಕ್ಷ ಕಣ್ಣೆಲ್ಲ ದುಡ್ಡು ಮೇಲೆ ಮಂಗಳಾರತಿ ದುಡ್ಡು ಮೇಲೆ ಇರೋದು ಇಬ್ಬರು ಹಿರಣ್ಣ ಮಾರಣ್ಣ ಸೇರಿ ಮಾರಿ ಗುಡಿಗೆ ಬೆಂಕಿ ಹಚ್ಚಿದ್ರು ಇಬ್ಬರಿಬ್ಬರು ಸೇರಿ ದಿತಿಪುತ್ರ ಲೋಕವನ್ನು ಬೆಂಕಿ ಹಚ್ಚಿ ಹಾಳು ಮಾಡಿಬಿಟ್ರು ಅವನ ಮನೆಯಲ್ಲಿ ಭಕ್ತಸ್ಯ ದಾನವ ಶಿಶೋ ಪರಿಪಾಲನಾಯ ಒಂದು ಮಗುವನ್ನು ಉಳಿಸಬೇಕು ಅಂತ ಬಂದ ಸ್ವಾಮಿ ನೃಸಿಂಹ ಎಲ್ಲ ಬಿಟ್ಟು ಒಂದು ರಾಕ್ಷಸ ಮಗುವನ್ನು ಕಾಪಾಡೋದಕ್ಕೆ ಬಂದ ಅವಿಚಾರ್ಯ ತೂರ್ಣಂ ಸ್ತಂಭೇವತಾರ ಯಸ್ಯಾಭವತ್ ಭಕ್ತ ಜನಾರ್ಥಿ ಹಂತು ಪಿತೃತ್ವಂ ಅನ್ಯೇಷು ಅವಿಚಾರ್ಯ ತೂರ್ಣಂ ಪ್ರಹ್ಲಾದನು ದೇವರೇ ದಾನವನೇ ಮತ್ತೊಂದೇ ಯೋಗ್ಯತೆ ಏನಿದೆ ಅರ್ಜಿ ಹಾಕಿದ್ದಾನೆಯೇ ಅವಿಚಾರ್ಯ ಹಿಂದು ಮುಂದೆ ಕೇಳಲಿಲ್ಲ ಅವನಿಗೆ ಆಪಾತಿ ಅವನಿಗೇನು ಅವನಿಗೇನ್ರಿ ಆಪತ್ತು ಇನ್ನೇನು ಆಪತ್ತಾಗಬೇಕು ಆ ಕಂಬ ತಡ್ತಾ ಇದ್ದಾನೆ ಕೊಂದೇ ಬಿಡ್ತಾನೆ ಅವನು ವಿಷಪ್ರಾಶನವಾಯಿತು ಎಲ್ಲೆಲ್ಲ ಹಿಂಸೆ ಕೊಟ್ಟಾಯಿತು ಸಾಯಲಿಲ್ಲ ಇವನಿದ್ರೆ ನನಗೆ ಹಿಂಸೆ ಅಂತ ಹಿಂಗೆಲ್ಲ ಯಾಲೆಂದು ಇರಣಿಯಂತೋಣ್ ಬುಡೈಪ ಕಂಬ ತಟ್ಟಿ ಅದು ಎಡಗೈಯಿಂದ ಆಕಸ್ಮಿಕವಾಗಿ ತಟ್ಟಿದ್ದಾನೆ ತಟ್ಟಬೇಕು ಅಂತ ಅವನಿಗೆ ಉದ್ದೇಶವಿಲ್ಲ ಸರ್ವತ್ರ ಎಲ್ಲ ಕಡೆ ಇದ್ದಾನೆ ತ್ವಯ್ಯಸ್ತಿ ಮೈಯಸ್ತಿ ಮೈ ನೃಸಿಂಹ ಶಂಪು ನಿನ್ನಲ್ಲಿದ್ದಾನೆ ನನ್ನಲ್ಲಿದ್ದಾನೆ ಸ್ಮಶಾನೇವ ತಡಾಗೇವ ಸ್ಮಶಾನದಲ್ಲಿದ್ದಾನೇನೋ ಕೆರೆಯಲ್ಲಿದ್ದಾನೇನೋ ಕೊಳದಲ್ಲಿದ್ದಾನೇನೋ ಇದ್ರೆ ನನ್ನ ಕಣಿಗೆ ಅದಕ್ಕೋ ಕಾಣಿಸ್ತಾ ಇಲ್ಲ ಇಲ್ಲಿ ಇಲ್ಲದೆ ಇದ್ರೆ ನೋಡು ಹಿಂಗಿಲ್ಲ ಯಾಲೆಂದ್ರೆ ಆಕಸ್ಮಿಕವಾಗಿ ಎರಣಿ ತೋಣ್ ಕೂಡ ಇಪ್ಪ ದೊಡ್ಡ ಕೈ ರಾಕ್ಷಸನ ಕೈ ಕಬ್ಬಣದ ಕೈ ತೊಟ್ಟು ಬಿಟ್ಟ ಹಂಗೆ ಅಪ್ಪಳುದೆ ಅವಂತೋನ್ರಿ ಅಲ್ಲೇ ಬಂದ ಸ್ವಾಮಿ ಅವನು ತಟ್ಟಿದ ಜಾಗದಲ್ಲಿ ಅದೇ ಕ್ಷಣದಲ್ಲಿ ಬಂದನಲ್ಲ ಅಲ್ಲಿ ಬರದೇ ಇದ್ರೆ ಪ್ರಹ್ಲಾದ ಸಾಯ್ತಿದ್ದ ಆತ ಕೊಂದಾಗ್ಬಿಡ್ತಿದ್ದ ತಂದೆ ಮಗನನ್ನೇ ಕೊಂದು ಬಿಡ್ತಿದ್ದ ಭಕ್ತಸ್ಯ ದಾನವಶಿಷೋಃ ಪರಿಪಾಲನಾಯ ಭದ್ರಾಂ ನೃಸಿಂಹಗುಹನಾಮಧಿಜಗ್ಮುಷಸ್ತೆ ಅತ್ಯಂತ ಮಂಗಳಕರವಾದಂತಹ ನೃಸಿಂಹ ರೂಪವನ್ನು ಧರಿಸಿದೆ ಸ್ವಾಮಿ ಅದು ಹಿಂದೆ ಮುಂದೆ ನೋಡದೆ ಧರಿಸಿದ ವೇಷ ಎಮರ್ಜೆನ್ಸಿ ವೇಷ ಅದು ಎಲ್ಲಿಟ್ಟಿದ್ದು ನೋಡಿ ಡ್ರೆಸ್ ಗೊತ್ತಿಲ್ಲ ತಲೆಗೆ ಹಾಕೊಳ್ಳೋದಕ್ಕೆ ಅದು ಇಚ್ಛಾ ಮಾತ್ರ ಇಚ್ಛೆ ಅನ್ನೋದು ಎಷ್ಟು ಆಕಸ್ಮಿಕ ನೋಡಿ ಕ್ಷಣಿಕಾವತಾರ ಅಧಿಜಗ್ಮುಷಃ ಅದೇ ದಿಢೀರಂತ ಅವತಾರ ಮಾಡಿಬಿಟ್ಟಿಯಲ್ಲ ಸ್ವಾಮಿ ಮುಗಿಲಿಲ್ಲ ಈ ಅವತಾರ ಅಂದರು ನರಸಿಂಹ ಅವತಾರ ಮುಗಿಲಿಲ್ಲವಂತೆ ನೀವು ಒಂದು ಗುಡಿ ಅಲ್ಲಿ ತೋರಿಸಿದ್ರಿ ಬೆಂಗಳೂರಿನಲ್ಲಿಯೇ ಅಹೋವಿಲ್ಲದಂತೆ ನವ ನರಸಿಂಹನ ಪ್ರತಿಷ್ಠೆ ಮಾಡ್ತೀನಿ ಅಂತ ಕೂತಿದ್ದಾರೆ ಭಟ್ರು ಯಾರೋ ಜಾಗ ಕೊಟ್ಟಿದ್ದಾರೆ ಯಾವಾಗ ಕಟ್ತೀರಿ ದೇವಸ್ಥಾನ ಕೇಳಿಬಿಡ್ಲ ದೇವರನ್ನ ಅಂಥದೇ ಒಂದು ಬೆಟ್ಟ ಎಲ್ಲ ಹುಡುಕಿಟ್ಟಿದ್ದಾರೆ ಇಲ್ಲಿ ಸುತ್ತಾಟ ಮಾಡಿ ಒಂಬತ್ತು ಕಡೆಯಲ್ಲಿ ನೃಸಿಂಹನನ್ನು ಪ್ರತಿಷ್ಠೆ ಮಾಡಿ ಅಲ್ಲಿ ಹೋಗೋದಕ್ಕೆ ಬರೀ ನಕ್ಸಲರ ಕಾಟ ಅಲ್ಲಿ ಬೆಂಗಳೂರಲ್ಲಿ ಒಂದು ಅಹೋಗ್ಲ ಕ್ಷೇತ್ರ ನಮ್ಮ ನರಸಿಂಹನ ಪ್ರತಿಷ್ಠೆ ಮಾಡ್ತೇನೆ ಅಂತ ಕೂತಿದ್ದಾರೆ ಅವರು ಹಿಡಿದಿದ್ದ ಕೆಲಸ ಆಗಿಬಿಡ್ತು ಸತ್ಸಂಕಲ್ಪರು ಬೇಗ ನಡೀಲಿ ಸ್ವಾಮಿನ ಕೇಳ್ತೇನೆ ಆ ಒಂಬತ್ತು ನೃಸಿಂಹರಲ್ಲಿ ಭದ್ರಾಮ್ ನೃಸಿಂಹ ಕುಹನಾಮಧಿ ಜಗ್ಮುಷಸ್ತೆ ಅಲ್ಲಿ ಮುಗಿಲಿಲ್ಲ ವೇದಾಂತ ದೇಶಕರು ಸ್ತಂಭೈ ಕವರ್ಜ ಮಧುನಾಪಿ ಶನೂನಂ ಇಲ್ಲಿ ಏನು ಚಮತ್ಕಾರ ಮಾಡ್ತಾರೆ ನಮ್ಮ ತಲೆ ಹೊಳೆಯೋದಿಲ್ಲ ವಿಷಯ ಈ ಊ ಜಗತ್ತಲ್ಲಿ ಎಷ್ಟೊಂದು ಕಂಬಗಳಿರ್ಬೋದು ಯಾರು ಹೇಳ್ತೀರಾ ಏನು ನರಸಿಂಹಾವತಾರ ಹೇಳ್ತಾ ಕಂಬದ ಕಡೆಗೆ ಬಂದ್ಬಿಟ್ರಲ್ಲಪ್ಪ ಏನು ಬುದ್ಧಿ ಕೆಟ್ಟು ಹೋಯಿತೆ ಇವತ್ತು ಕಂಬ ಇಟ್ಟು ಮನೆ ಕಟ್ಟೋದಿಲ್ಲ ಅಂತ ಹೇಳ್ತೀರಿ ಇಲ್ಲ ಕಂಬ ಮೊದಲು ಕಟ್ಟಿಯೇ ಮನೆ ಕಟ್ತಾರೆ ಹೌದು ನೋಡಿ ಮಾಡರ್ನ್ ಪ್ಲಾನಿಂಗ್ ಹೇಗಿದೆ ನೆಲಮಾಳಿಗೆ ಮೊದಲು ತೋಡ್ತಾರೆ ಕ್ರೇನ್ಗೆ ಏನು ತೊಗೊಂಬಂದು ಆಮೇಲೆ ಪಿಲ್ಲರ್ಸ್ ಅಂತ ಹಾಕ್ತಾರೆ ಪಿಲ್ಲರ್ಸಲ್ಲಿ ಏನೇನು ಇಡ್ತಾರೆ ಎಂಜಿನಿಯರಿಂಗ್ ಎಂದು ಕಾಲೇಜಲ್ಲಿ ಪಡಿಚಾರ್ ಕೇಳ್ಕೊಂಡಂಗು ಕಬ್ಬಣ ಸಿಮೆಂಟು ಎಲ್ಲ ಹಾಕ್ತಾರೆ ಪ್ರತಿಯೊಂದು ಕಂಬದಲ್ಲಿ ಯಾರು ನರಸಿಂಹನ ನೀಡ್ತಾರಿಯೇ ಇಡೋದಿಲ್ಲ ಮೊದಲೇ ಕಟ್ಟಿದ ಐತಾರುಗಳು ಹೇಳೋ ಹಾಗಿಲ್ಲ ಎಷ್ಟೊಂದು ಫ್ಲ್ಯಾಟ್ಸ್ ಇದ್ದರೂ ಅದು ಕಂಬದ ಮೇಲೆಯೇ ನಿಂತಿದೆ ಅಪ್ಪ ನಮ್ಮ ನರಸಿಂಹನ ಬಿಟ್ಟು ಜಾಗ ಇಲ್ಲಪ್ಪ ನಿಮಗೆ ಕಂಬ ಕಟ್ಟಿಯೇ ಕಟ್ತೀರಿ ಒಂದೊಂದು ಮನೆ ಒಂದೊಂದು ಫ್ಲ್ಯಾಟಲ್ಲಿ ಎಷ್ಟು ಎಷ್ಟು ಕಂಬ ಇರ್ಬೋದು ಬೆಂಗಳೂರು ಒಂದರಲ್ಲಿ ಎಷ್ಟು ಫ್ಲ್ಯಾಟ್ಗಳಿರ್ಬೋದು ಎಷ್ಟು ಕಂಬಗಳಿರ್ಬೋದು ಲೈಟ್ ಇರ್ಬೋದು ಡೆಲ್ಲಿ ಲೈಟ್ ಇರ್ಬೋದು ಮದ್ರಾಸ್ ಲೈಟ್ ಇರ್ಬೋದು ಲೆಕ್ಕ ಹೇಳಿ ಅಯ್ಯೋ ತಲೆವೇದನೆ ಲೆಕ್ಕ ಬೇಡ ನಮಗೆ ಒಂದು ಮೈನಸ್ ಮಾಡ್ಕೊಳ್ಳಿ ಇಂದ್ರು ವೇದಾಂತೇಶಕರು ಒಂದು ಕಂಬದಲ್ಲಿ ನರಸಿಂಹ ಹೊರಗೆ ಬಂದಿದ್ದಾನೆ ಬಿಟ್ರೆ ಸ್ತಂಭೈಕ ವರ್ಜ ಮಧುನ ಬಿಕರೀಶನೂನಂ ತ್ರೈಲೋಕ್ಯಮೇತದಖಿಲಂ ನರಸಿಂಹ ಗರ್ಭಂ ಮೂರು ಲೋಕದಲ್ಲಿ ಕಂಬ ಇರೋ ಕಡೆಯಲ್ಲೆಲ್ಲ ನೀ ಸ್ವಾಮಿ ವಾಸ ಮಾಡ್ತೀಯಪ್ಪ ಹೇಗೆ ವಾಸ ಮಾಡ್ತೀಯ ಯೋಗ ನರಸಿಂಹನ ರೂಪದಲ್ಲಿ ಅದಕ್ಕೆ ಕ್ವಿಕ್ ಅಂತಿದ್ದು ಮಂಡಿಗಳನ್ನು ಹೀಗೆ ಧರಿಸಿಕೊಂಡು ಗೊರೂರಿನಲ್ಲಿ ಒಬ್ಬ ಇದ್ದಾನೆ ಎಂಥ ಸುಂದರ ಮೂರ್ತಿ ನಮ್ಮ ರಾಘವೇಂದ್ರ ರಾಯರವರ ಕುಟುಂಬ ಬಂಗಾರದಲ್ಲಿ ಅವನಿಗೆ ಅಲಂಕಾರ ಮಾಡಿ ಒಂದು ಪ್ರೆಸೆಂಟ್ ಮಾಡಿದ್ದಾರೆ ಯೋಗ ನರಸಿಂಹ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ ಪೂಜೆ ಮಾಡೋದಕ್ಕೆ ரெண்டு கை அப்படியே தொங்க விட்டிருக்கார் மண்டியை அப்படி சேர்த்திருக்கார் யோக பட்டை சாத்தின்றிருக்கார் ಮೇಲ್ಕೋಟೆ ನರಸಿಂಹ ಇದ್ದ ಹಾಗೆ ಆ ಕೈ ಹೀಗೆ ಇಟ್ಕೊಂಡು ಕೂತಿದ್ದಾನೆ ದಕ್ಷಿಣಾಮೂರ್ತಿ ಇದ್ದ ಹಾಗೆ ಮೂರ್ತಿ ಯಾತ ಕೂತಿದ್ದಾನೋ ನಮ್ಗೆ ಗೊತ್ತಿಲ್ಲ ನರಸಿಂಹಮೂರ್ತಿ ಯಾಕೆ ಕೂತಿದ್ದಾನೆ ಹೀಗೆ ಅಂದರೆ ಈ ಕಂಬದಲ್ಲಿ ಕೂತಿದ್ದೆ ಇವನು ದಿಢೀರಂತ ಪ್ರಹ್ಲಾದ ಕರೆದು ಬಿಟ್ಟ ನನಗೆ ಗೊತ್ತಿಲ್ಲ ಕರೀತಾನೆ ಅಂತ ಇವನ್ನೆಲ್ಲ ಕರೆದಿದ್ದ ಅವರ ಅಪ್ಪ ಕರೆದ ಪರ್ಯಾಯದಿಂದ ಕಂಬ ತಟ್ಟಿದ ಬರದೇ ಅಂತ ನೋಡು ಅಂದ ಅಪ್ಪಡೆ ಅಯ್ಚುಟ್ಟಾನೇನೆ ಇನ್ನೆಷ್ಟು ಕಡೆ ಪ್ರಹ್ಲಾದ ಇದ್ದಾನೆಯೋ ಇನ್ನೆಷ್ಟು ಕಡೆ ಹಿರಣ್ಯ ಕಶಬು ಇದ್ದಾನೆಯೋ ಕರೆದು ಕೂಡಲೇ ಬರೋಣ ಒನ್ ಟೂ ತ್ರೀ ಆಫ್ ಅಂತ ಬರೋಣ ಎಂಬುದಾಗಿ ಪ್ರಬಲ ಕೊಡುವುದಕ್ಕೋಸ್ಕರವಾಗಿ ರೆಡಿಮೇಡ್ ಕೂತಿದ್ದಾನಂತೆ ಆದ್ದರಿಂದಲೇ ಯೋಗ ನರಸಿಂಹ ಕ್ಷಿಪ್ರಫಲಕಾರಿ ಅಂತ ಹೇಳ್ತೇವೆ ಅದು ಪಕ್ಕದಲ್ಲಿ ಇನ್ನೊಂದು ಕಡೆಯಲ್ಲಿ ಸುದರ್ಶನ ಸೇರಿದಂತೂ ತುಂಬ ವಿಶೇಷ ಆಮೇಲೆ ಲಕ್ಷ್ಮೀ ನರಸಿಂಹ ಉಗ್ರ ನರಸಿಂಹ ಸಾಲಿಗ್ರಾಮಗಳಲ್ಲಿ ಉಗ್ರ ನರಸಿಂಹ ತುಂಬ ಫಲಪ್ರದ ಬೇಕು ಕೊಡ್ತಾನೆ ಐಶ್ವರ್ಯ ಏನಾದರೂ ಮಾಡ್ತಾನೆ ಮನೆಯನ್ನು ಸುಡ್ತಾನೆ ಅಂತಾರೆ ಕೆಲವರು ನಮ್ಮಲ್ಲಿ ಎಲ್ಲ ವಿಧ ನರಸಿಂಹ ಸಾಲಿಗ್ರಾಮಗಳುಂಟು ಸ್ವಾಮಿ ಒಂದಲ್ಲ ಕಾಯುವು ನೀವು ಪ್ರಹ್ಲಾದನಾಗಿರಬೇಕು ಅಷ್ಟೇ ಒಂದು ಕಂಡೀಷನ್ ಆದ್ದರಿಂದ ಇವತ್ತು ನರಸಿಂಹಾವತಾರಕ್ಕೆ ಮಂಗಳ ಶಾಸನ ಉಳಿದದ್ದು ಮುಗಿಯಲಿಲ್ಲ ನಾಳೆ ಒಂದು ದಿವಸ ಪ್ರವಚನದಲ್ಲಿ ಇನ್ನು ಉಳಿದ ಐದು ಅವತಾರಗಳನ್ನು ವರ್ಣಿಸಿ ಫಲಶ್ರುತ್ಯ ಶ್ಲೋಕಗಳನ್ನು ದಯಾದೇವಿ ಅನುಗ್ರಹ ಮಾಡತಕ್ಕ ರೀತಿಯನ್ನು ಹೇಳಿ ಮುಕ್ತಾಯ ಮಾಡೋಣ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾ ಬಹುಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾಸ್ತಿಕಿನೋ ಭವಂತು ಮಂಗಳಂ ಮಂಗಳಂ ಮಂಗಳಂ ನಿತ್ಯಶ್ರೀರ್ನಿತ್ಯಮಂಗಳಂ